ಕೂತಿದ್ದಾರೆ ಏನ್ರಿ ಏನ್ರಿ ಅಂತ ಮಾತಾಡಿದ್ರೆ ವಿಶ್ವಕ್ಸೇನ ಉಷ್ ಬೆತ್ತವನ್ನು ತೋರಿಸ್ತಾ ಲಕ್ಷ್ಮೀದೇವಿನೂ ಬಿಡೋಲ್ಲ ಅವನು ಶಟಾಪ್ ಜನ ಬಂದಿದ್ದಾರೆ ಕೂತಿದ್ದಾರೆ ಎಂಥ ಸಭೆ ಇದು ಭಗವಂತನ ಸಭೆ ಮಾತನಾಡ್ತಕ್ಕದ್ದಲ್ಲ ಭಗವಂತನನ್ನು ಸ್ವಾಮಿ ಕಾಯ್ಕೊಂಡಿದ್ದಾರೆ ಟೈಮ್ ಆಯಿತು ನಡೀರಿ ಉತ್ಸವಕ್ಕೆ ಪುರಪಾಡು ನಾವು ವಿಶ್ವಕ್ಸೇನ ಡಿಸಿಪ್ಲಿನ್ ಅದಕ್ಕೆ ಶಿಕ್ಷಾ ಸೀತಂ ಕೇಳಿದ್ರೆ ಇದನ್ನು ನೀವು ವಿಶ್ವಕ್ಸೇನ ವಿಶ್ವಕ್ಸೇನ ಸಂಹಿತೆ ಅಂತ ಹೊಂದಿದ ಆಗಮದಲ್ಲಿ ವಿಶ್ವಕ್ಸೇನನಿಗೆ ಭಗವಂತ ತನ್ನ ಪೂಜಾ ಕ್ರಮವನ್ನು ಉಪದೇಶ ಮಾಡಿಕೊಟ್ಟನಂತೆ ಶಿಕ್ಷಾ ಅಂದ್ರೆ ಯಾವ ಇದು ವೇದೋಚ್ಚಾರ ಅಷ್ಟಾಂಗ ಯೋಗ ಯೋಗ ಮಾಡುವಾಗ ಕಿಮಾಸೀತಂ ರಜೇತ ಕಿಂ ಭಗವದ್ಗೀತೆಯಲ್ಲಿ ಸ್ಥಿತಧಿ ಕಿಂ ಪ್ರಭಾಷೇತ ಸ್ಥಿತಪ್ರಜ್ಞ ಅಂತ ಹೇಳಿಬಿಟ್ಟಿಲ್ಲ ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ತಸ್ಯ ಕೇಶವ ಆ ಸ್ಥಿತಪ್ರಜ್ಞೆ ಹೇಗಿರ್ತಾನೆ ಅಂತ ಕೇಳಿಬಿಟ್ಟ ಅರ್ಜುನ ಅದಕ್ಕೆ ಹೇಳ್ತೇನೆ ಅಂತ ಹೇಳಿ ಪ್ರಜಾತಿಯದ ಕಾಮಾನ್ ವಿಶ್ವಕ್ಸೇನ ರೂಪದಲ್ಲಿ ಕೃಷ್ಣ ಅಲ್ಲಿ ಉಪದೇಶ ಮಾಡಿದ ಡಿಸಿಪ್ಲಿನ್ ರೂಪದ್ದು ಏನು ಉಪದೇಶ ಲೋಕದಲ್ಲಿ ಬರ್ತದೆಯೋ ವರ್ಣತ್ರಯ ಮಾತ್ರ ಬಲಂ ಸಾಮಸಂತಾನ ಇತ್ಯುಕ್ತ ಶ್ರೀ ಈಕ್ಷಾಧ್ಯಾಯ ಅವೇದೋಚ್ಚಾರ ಕ್ರಮ ಪ್ರತಿ ಒಂದು ಡಿಸಿಪ್ಲಿನ್ ನೋಡ್ತಾನೆ ಇಟ್ಟಿದ್ದಾರೆ ಬುಟ್ಟಿಯಲ್ಲಿಟ್ಟಿದ್ದಾರೆ ಇಟ್ಟಿದ್ದಾರೆ ಸ್ವಚ್ಛ ಗುಡಿಸಿದ್ದಾರೆಯೇ ದೀಪ ಚೆನ್ನಾಗಿದೆಯೇ ಭಗವಂತನ ಮುಖಮಂಡಲ ಭಕ್ತರಿಗೆ ಚೆನ್ನಾಗಿ ಕಾಣಿಸ್ತಾ ಇದೆಯೇ ಎಂಟೈರ್ ಡಿಸಿಪ್ಲಿನ್ ಶ್ರೀಮತಿ ವಿಶ್ವಕ್ಸೇನೆ ನ್ಯಸ್ತ ಸಮಸ್ತ ಐಶ್ವರ್ಯಂ ಆಚಾರ್ಯರು ಶರಣಾಗತಿ ಗದ್ಯದಲ್ಲಿ ತನ್ನ ಬೀಗದ ಕೈ ಮಲ್ಲುಕೊಂಡು ಸಮಸ್ತ ರಾಜ್ಯಭಾರದ ಹೊರೆಯನ್ನು ಕೊಟ್ಟುಬಿಟ್ಟಿದ್ದಾನಂತೆ ಪ್ರಧಾನಮಂತ್ರಿ ಕೆಲಸ ವಿಶ್ವಕ್ಸೇನರ ಕೆಲಸ ಅರ್ಥಾತ್ ಪ್ರತಿಯೊಂದು ರಾಜ್ಯದಲ್ಲಿ ಭಾರತ ದೇಶದಲ್ಲಿ ಮುಖ್ಯಮಂತ್ರಿಗಳು ಮಾಡಬೇಕಾದ ಕೆಲಸ ಡಿಸಿಪ್ಲಿನ್ ಕೆಲಸ ಅಂದರೆ they must be first discipline ಅಲ್ಲೇ ಓಡ್ ಬಂತು ಅವ್ರಿಗೆ ಡಿಸಿಪ್ಲಿನ್ ಇಲ್ಲ ವಿಶಿಷ್ಟ ಉದ್ದ ಮಾತಾಡೋದಲ್ಲ ಆಡಿದಂತ ನಡೀಬೇಕು ಜನಗಳನ್ನು ನೀವು ಸತ್ಪಾತ್ರ ಒಳ್ಳೆ ದಾರಿಯಲ್ಲಿ ನಡೆಸಬೇಕಾದ್ರೆ ನೀವು ನಡೆದು ತೋರಿಸಬೇಕು ರಾಮಚಂದ್ರ ಸ್ವಾಮಿಗೆ ಲಕ್ಷ್ಮಣ ಡಿಸಿಪ್ಲಿನ್ ರೂಪದಲ್ಲಿ ಇದ್ದ ಕೃಷ್ಣನಿಗೆ ಬಲರಾಮ ರೂಪದಲ್ಲಿದ್ದ ಒಂದೊಂದು ಮನೆಯಲ್ಲಿಯೂ ಡಿಸಿಪ್ಲಿನ್ ಹೇಳೋರು ಎಲ್ಲಿರ್ತಾರೆ ಅದೆಲ್ಲ ಅಂಶ ಹಬ್ಬ ಬರುತ್ತೆ ಹರಿದಿನ ಬರುತ್ತೆ ಕೆಲವ್ರ ಮನೆಯಲ್ಲಿ ತರ್ಪಣ ಗೊತ್ತಿರೋದಿಲ್ಲ ಅಮಾವಾಸ್ಯೆ ಗೊತ್ತಿರೋದಿಲ್ಲ ಯಜಮಾಂತಿ ನೂಗುದಾರ ಹಾಕಿ ಯಜಮಾನ್ ಕರ್ಕೊಂಡ್ಬಂದು ಪುರೋಹಿತರ ಮನೆಯಲ್ಲಿ ಇವ್ರಿಗೆ ಒಂದೂ ಗೊತ್ತಿಲ್ಲ ಇವತ್ತು ಅಮಾವಾಸ್ಯೆ ಬಂತು ತರ್ಪಣ ಮಾಡಿಸಿ ಬಂದು ಮನೆಯಲ್ಲಿ ಹೇಳಿಸಿ ಇವ್ರಿಗಲ್ಲ ಇವರ ಅಪ್ಪನಿಗೆ ಮಾಡಿಸಿ ಇಂತ ಯಜಮಾಂತಿ ಹೇಳೋ ರೀತಿಯಲ್ಲಿ ಅದು ಗಂಡನಲ್ಲಿರ್ಬೋದು ಹೆಂಡತಿಯಲ್ಲಿರ್ಬೋದು ಎಲ್ಲೇ ಇರ್ಬೋದು ಆ ಡಿಸಿಪ್ಲಿನ್ ಅನ್ನುವುದು ವಿಶ್ವಕ್ತೇನ ರೂಪ ಈಗ ಮುಂದಿನ ಶ್ಲೋಕಕ್ಕೆ ಹೋಗ್ತೇವೆ ಮುಂದಿನ ಮೂರು ಶ್ಲೋಕಗಳು ಏಕಾನ್ವಯ ಭಗವಂತನ ದಯೆಯ ನಾಲ್ಕು ಮುಖ ನೋಡಿಬಿಟ್ರಿ ಐದನೇ ಆರನೇ ಏಳನೇ ಮುಖ ನೋಡೋಣ ಭಗವಂತನ ಪತ್ನಿಯರ ರೂಪದಲ್ಲಿ ದಯೆ ಹರಿದು ಬರ್ತಾ ಇದೆ ಮೊದಲನೇ ಅವಳು ಲಕ್ಷ್ಮೀದೇವಿ ಎರಡನೇ ಅವಳು ಭೂದೇವಿ ಮೂರನೇವಳು ನೀಳಾದೇವಿ ಸಮಸ್ತ ಜನನೀಂ ವಂದೇ ಚೈತನ್ಯಸ್ತನ್ಯದಾಯಿನೀಂ ಶ್ರೇಯಸೀಂ ಶ್ರೀನಿವಾಸಸ್ಯ ಕರುಣಾಮಿವ ರೂಪಿಣೀಂ ವಂದೇ ವೃಷಿಗಿರೀಶಸ್ಯ ಮಹಿಷೀಂ ವಿಶ್ವದಾರಿಣೀಂ ತತ್ಕೃಪಾ ಪ್ರತಿಘಾತಾನಾಂ ವಾರಣಂ ಯಯಾ ನಿಶಾಮಯಿತು ಮಾಂ ನೀಳ यद्भोगपटलैर्ध्रुवम् भावितम् ಸಮಸ್ತ भक्तदोषेष्वदर्शनम् ವಂದೇ वन्दे ಚೈತನ್ಯಸ್ತನ್ಯದಾಯಿನಿಂ ಲಕ್ಷ್ಮೀದೇವಿಗೆ ಚೈತನ್ಯಸ್ತನ್ಯದಾಯಿನಿ ನಿಮ್ಮ ತಾಯಿಯರು ನಿಮ್ಮನ್ನು ಹಡೆದು ಎದೆ ಹಾಲು ಕೊಟ್ಟರು ಸ್ತನ್ಯಪಾನವನ್ನು ಮಾಡಿಸಿದರು ಅದರಿಂದ ಏನಾಯಿತು ಮಾಂಸ ಕೂಡ್ಕೊಂತು ರಕ್ತ ತುಂಬಿಕೊಂತು ಮೂಳೆ ಗಟ್ಟಿಯಾಯಿತು ತಾಯಿ ಹಾಲಿನಂತ ಆಹಾರ ಇನ್ನೊಂದಿಲ್ಲ ಈಗ ಡಿಸ್ಕವರಿ ದಬ್ಬ ಹಾಲಲ್ಲ ಮದರ್ಸ್ ಮಿಲ್ಕ್ ಎಲ್ಲ ಕೆಟ್ಟ ಮೇಲೆ ಚೈತನ್ ಇದು ಲಕ್ಷ್ಮೀದೇವಿ ಕೊಡೋದು ಅವಳು ಎದೆ ಹಾಲನ್ನು ಉಡಿಸ್ತಾಳೆ ನಮಗೆ ಲಕ್ಷ್ಮೀದೇವಿ ಕೊಡುವ ಎದೆ ಹಾಲು ಯಾವುದು ಚೈತನ್ಯ ಸ್ತನ್ಯದಾಯಿನಿ ಅಡ ಮೂಢ ನೀವರು ಜೀವಾತ್ಮಾಡ ಅವರು ಚೇತನನ್ ಚೇತನನ್ನು ಇರ್ಕಂಬಡಿಯಾಗ ನೀ ಇರುಕ ವೇಂಡಂ ಚೇತನ ಇರೋ ಹಾಗಿರ್ಬೇಕಪ್ಪ ಜೀವಾತ್ಮ ಇರೋ ಎಮ್ಮೆ ಕರು ಇದ್ದಾಗಿರಬಾರದು ಕಲ್ಲು ಮುಳ್ಳು ಇರೋ ಹಾಗಿರಬಾರದು ಚೈತನ್ಯ ಚೈತನ್ಯ ಅಂದ್ರೆ ಯಾವುದು ಚೇತನನ ಲಕ್ಷಣ ಎಂಬುದು ಜಡ ಸ್ವಭಾವವಲ್ಲ ಸ್ವಯಂ ಪ್ರಕಾಶಕ ವಸ್ತು ದೀಪ ಹಚ್ಚಿಟ್ಟ ಹಾಗೆ ಈ ದೀಪಕ್ಕೆ ಒಂದು ಕೊರತೆ ಇದೆ ಆ ದೀಪ ಕತ್ಲೆಯನ್ನು ತೊಲಗಿಸುತ್ತೆ ನಾನಿಲ್ಲಿದ್ದೇನೆ ಅಂತ ನಿಮಗೆ ತೋರಿಸುತ್ತೆ ಆದರೆ ನಾನಿಲ್ಲಿದ್ದೇನೆ ಅಂತ ಅದಕ್ಕೆ ತಿಳುವಳಿಕೆ ಇಲ್ಲ ದೀಪ ಸ್ವಪ್ರಕಾಶಕ ಪರಪ್ರಕಾಶಕ ಆದರೆ ಸ್ವಯಂ ಪ್ರಕಾಶವಲ್ಲ ನಾನಿಲ್ಲಿದ್ದೇನೆ ಅಂತ ತಿಳುವಳಿಕೆ ಅದಕ್ಕಿಲ್ಲ ಈ ಚೈತನ್ಯ ಎಂಬ ಜೀವಾತ್ಮನಿಗೆ ಯಾವುದೇ ದೇವಸ್ಥೆಯಲ್ಲಿ ಈ ನಾನು ಇದು ಬೇರೆಯವನ್ನೆಲ್ಲ ಶರೀರ ಮುಟ್ಟಿದರೆ ನಿದ್ದೆ ಇಲ್ಲ ಅರ್ಧರಾತ್ರಿಯಲ್ಲಿ ನಾನು ಎಂಬ ತಿಳುವಳಿಕೆ ಏನಿರುತ್ತೆ ಅದು ಕೊನೆ ತನಕ ಮೋಕ್ಷ ತನಕ ಇರುತ್ತೆ ಮೋಕ್ಷ ಅನ್ನೋದು ನಿರಂತರವಾದ ಅನುಭವ ಅದು ಚೈತನ್ಯ ಬೌದ್ಧ ಕರ್ತ ಚ ಭೋಕ್ತ ದೃಢಮವಗಮಿತ ಪ್ರತ್ಯಗರ್ಥ ಪ್ರಮಾಣಿ ತತ್ಮುಕ್ತ ಕಲಾಪ ಇದು ಅಜಡ ಜಡವಲ್ಲದಂಥ ಇದು ಮಣಿ ಇದ್ದ ಹಾಗೆ ವಜ್ರಮಣಿ ಇದ್ದ ಹಾಗೆ ಭಗವಂತನಿಗೆ ಆರತಿ ಬೆಳಗುವಂತಹ ತತ್ವ ಜೀವಾತ್ಮ ಅದು ಜೀವಾತ್ಮ ಪರಿಪೂರ್ಣವಾಗಿ ಅಮೃತತ್ವವನ್ನು ಹೊಂದಬೇಕಾದ್ರೆ ಏನು ಬೇಕು ಅದಕ್ಕೆ ಬೇಕಾದ ಎದೆ ಹಾಲನ್ನ ಅಪ್ರಾಕೃತವಾದ ಹಾಲನ್ನು ಕೊಡ್ತಾಳೆ ಲಕ್ಷ್ಮೀದೇವಿ ಯಾರಿಗೆ ಸಮಸ್ತ ಜನನೀಂ ಒಂದೇ ಹುಳ ಹುಪ್ಪಟೆ ಮೊದಲುಗೊಂಡು ಚತುರ್ಮುಖ ಬ್ರಹ್ಮನ್ ತನಕ ಎಲ್ಲ ಲಕ್ಷ್ಮೀದೇವಿ ಮಕ್ಕಳೇ ಈ ಲೋಕದಲ್ಲಿ ಲಕ್ಷ್ಮೀ ಕಟಾಕ್ಷವಿಲ್ಲದೆ ಇದ್ದವರು ಜಡ ಪದಾರ್ಥ ಆಗಿಬಿಡ್ತಾರೆ ಒಂದು ಕಟಾಕ್ಷಲ ಒಬ್ಬನ ಮೇಲೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಎರಡು ಸೆಕೆಂಡ್ ಹೀಗೆ ಬಿತ್ತು ಒಬ್ಬ ಪಾಲಕ ಆದ ಇನ್ನೊಬ್ಬ ಬ್ರಹ್ಮ ಪದವಿಗೆ ಹೋದ ಇನ್ನೊಬ್ಬ ಇಂದ್ರ ಪದವಿಗೆ ಹೋದ ಯಾರ ಮೇಲೆ ಲಕ್ಷ್ಮೀ ಕಟಾಕ್ಷ ಬೀಳಲಿಲ್ಲ ಅವರು ಭ್ರಷ್ಟರಾಗುತ್ತಾರೆ ಬಲಿಚಕ್ರವರ್ತಿಗೆ ಲಕ್ಷ್ಮೀ ಕಟಾಕ್ಷ ಬಿತ್ತು ಸಮುದ್ರ ಮಥನ ಕಾಲದಲ್ಲಿ ದೇವಲೋಕವನ್ನು ಆಕ್ರಮಣ ಮಾಡಿಬಿಟ್ಟ ಅವನು ದೇವೇಂದ್ರ ಆಗಿಬಿಟ್ಟ ಬಲೀಂದ್ರ ಆಗಿಬಿಟ್ಟ ಗುರು ಶಾಪಗ್ರಸ್ತನಾದ ಗುರು ಮಾತನ್ನು ಕೇಳಲಿಲ್ಲ ವಿಷ್ಣುವಿಗೆ ದಾನ ಕೊಟ್ಟದಲ್ಲ ಗುರು ಮಾತನ್ನು ಉಲ್ಲಂಘನೆ ಮಾಡಿದ ಮೂದೇವಿ ವಕ್ರಿಸ್ತು ಆ ಹೊತ್ತಲ್ಲಿ ಲಕ್ಷ್ಮೀ ಸ್ತುತಿಯನ್ನು ಮಾಡಿದ ಇಂದ್ರದೇವ ಅವನಿಗೆ ಲಕ್ಷ್ಮೀ ಕಟಾಕ್ಷ ಹೋಯಿತು ಆ ಲಕ್ಷ್ಮೀದೇವಿ ಕಟಾಕ್ಷ ಯಾರಿಗೆ ಬಿಡ್ತಾರೆ ಒಂದು ಕ್ಷಣ ಮಾತ್ರ ಬಿದ್ದರೆ ಉಲ್ಲಾಸ ಪಲ್ಲವಿತ ಪಾಲಿತ ಸಪ್ತಲೋಕಿ ಪರಾಶರ ಭಟ್ರು ಹೇಳ್ತಾರೆ ಅದು ಒಂದು ಬಳ್ಳಿಯಲ್ಲಿ ಎಲೆ ಚಿಗುರು ಹೂವು ಹಣ್ಣು ಬೆಳ್ಕೊಂಡು ಹೋಗುವಂತೆ ಮೇಲ್ ಮೇಲ್ ಮೇಲೆ ಊರ್ಜಸ್ವತಿ ಪಯಸ್ವತಿ ಹತ್ತನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ತನ್ನ ವೈಭವವನ್ನು ಹೇಳುವಾಗ ಕೃಷ್ಣ ಯದ್ಯದ್ವಿಭೂತಿ ಮತಿ ಸತ್ವಂ ಶ್ರೀಮತಿ ನಿಮಗೆ ತುಂಬಾ ಇಷ್ಟ ಆ ಶ್ಲೋಕ ಊರ್ಜಿತಮೇವ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ ಅಲ್ಲಿ ತೇಜಸ್ ಅಂದ್ರೆ ಲಕ್ಷ್ಮಿ ಭಗವಂತನು ಭಗವಂತನಾಗಿರುವುದು ಲಕ್ಷ್ಮೀ ಕಟಾಕ್ಷದಿಂದ ಲಕ್ಷ್ಮೀ ತತ್ವ ವಿರಹಿತನಾಗಿದ್ದರೆ ಲಕ್ಷ್ಮೀ ದರಿದ್ರನಾಗಿದ್ದರೆ ಅವನೊಂದು ಸಾಮಾನ್ಯ ಆದ್ದರಿಂದ ಸಮಸ್ತ ಜನನೀಂ ಒಂದೇ ಚೈತನ್ಯಸ್ತನ್ಯದಾಯಿನೀಂ ಶ್ರೇಯಸೀಂ ಶ್ರೀನಿವಾಸಸ್ಯ ಅವಳಿಗೆ ಶ್ರೇಯಸಿ ಅಂತ ಕರೆದಿದ್ದಾರೆ ಇಲ್ಲಿ ಶ್ರೀಹಿ ಶ್ರೀದ ಶ್ರೀಶ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನಃ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಶ್ರೀಶಃ ಶ್ರೀನಿಧಿ ಶ್ರೇಯಸ್ಸು ಇದು ಆರು ವಿಧ ಅರ್ಥಗಳನ್ನು ಹೇಳ್ತಾರೆ ವಿಧ ಸಂಹಿತೆಯಲ್ಲಿ ಶೃಣಾತಿ ನಿಖಿಲಾನ್ ದೋಷಾನ್ ಭಕ್ತರಲ್ಲಿರುವ ದೋಷಗಳನ್ನು ಹೋಗಲಾಡಿಸ್ತಾಳೆ ಶ್ರೀಣಾತಿ ಸಂಪದ್ಭರಿತ ಮಾಡ್ತಾಳೆ ಗುಣಗಳನ್ನು ಕೊಡ್ತಾಳೆ ಶ್ರಯತೆ ಭಗವಂತನನ್ನ ಆಶ್ರಯಿಸ್ತಾಳೆ ಇಂಟರ್ಸೀಡ್ ಮಾಡ್ತಾಳೆ ಪುರುಷಕಾರ ಪ್ರವೃತ್ತಿ ಮಾಡ್ತಾಳೆ ಎಲ್ಲೋ ನೋಡ್ತಿರ್ತಾರೆ ಭಗವಂತ ಏನ್ರಿ ಏನ್ರಿ ಏನ್ ಪೀಡಿಸ್ತೀಯ ಸುಮ್ಮನೆ ನಮ್ಮ ಮಗು ಕಾಲತ್ರ ಹತ್ರ ಅಳ್ತಾ ಇದೆ ನೋಡ್ತಾ ಇದ್ದೀರಲ್ಲ ನೀವು ಅಪ್ಪಡಿಯಾ ಅವನ ಮುಖವನ್ನು ತಿರುಗಿಸಿ ಈ ಮಗುವನ್ನು ಚಿವುಟಿ ಕೇಳೋ ತಪ್ಪಾಯ್ತು ಅಂತ ಹೇಳೋ ಅಂತ ಇವನನ್ನು ಹೇಳಿ ಹೇಳಿ ಎಬ್ಬಿಸಿ ಭಗವಂತನನ್ನು ಅಗಲದ ಚೇತನನ್ನು ಕೂಡಿಸಿಕೊಡುವ ಘಟಕ ಕೃತ್ಯವನ್ನು ಮಾಡುವಳು ಲಕ್ಷ್ಮೀದೇವಿ ಆದ್ದರಿಂದ ಅವಳು ಎಲ್ಲರ ತಾಯಿ ಮಾತೃತ್ವ ಗುರುತ್ವ ಹಿತಕಾರಿತ್ವ ರಕ್ಷಕತ್ವ ಲೋಕದಲ್ಲಿಯೂ ಹೇಳ್ತೇವೆ ತಾಯಿ ಮಾಡ್ತಕ್ಕ ಕೆಲಸ ಏನು ತಾಯಿ ಕರ್ತವ್ಯ ಏನು ಅಂತ ಕೇಳಿದ್ರೆ ಮಾತೃತ್ವ ಮಾರ್ಧವ ಗುಣ ಇರಬೇಕು ಮೃದು ಸ್ವಭಾವ ಇರಬೇಕು ಇರಬೇಕು ಅಂದ್ರೆ ಇದು ಇರಿಯಾದ್ರಿಂದ ಹೇಳ್ತೇನೆ ನಾನು ಅನುಭವ ಇರು ಇರಬೇಕು ಪ್ರಿಸ್ಕ್ರೈಬ್ ಮಾಡ್ತಾ ಇಲ್ಲ ಯಾವ ತಾಯಿಯು ತನ್ನ ಮಗುವಿಗೆ ಅಶುಭವಾಗಲಿ ಅಂತ ಕೋರುವುದಿಲ್ಲ ಕು ಮಾತಾನ ಪಿ ಶಂಕರಾಚಾರ್ಯ ಹೇಳಿದರು ಕುಪುತ್ರೋ ಜಾಯೇತ ಕೆಟ್ಟ ಮಗ ಹುಟ್ಟಬಹುದು ಕುಮಾತಾನ ಕ್ವಚಿದಪಿ ಎಲ್ಲಿಯೂ ಕೆಟ್ಟ ತಾಯಿ ಅಂತ ನಾವು ಕೇಳಿಲ್ಲ ಅಂದರು ಅವು ಯಾವ ಜಾತಿಯಲ್ಲಿರಲಿ ಯಾವ ಪೊಸಿಷನ್ನಲ್ಲಿ ನನ್ನ ಮಗು ಚೆನ್ನಾಗಿರಬೇಕು ಭಿಕ್ಷೆ ಎತ್ತಿಯಾದರೂ ಒಳ್ಳೆಯ ಬಟ್ಟೆ ಹಾಕಿ ಅಲ್ಲಿ ಇಲ್ಲಿ ದುಡ್ಡು ಕೂಡಿಸಿ ಓದಿಸಿ ದೊಡ್ಡವನನ್ನಾಗಿ ಮಾಡಿ ವಿದ್ಯಾವಂತನ ನನ್ನ ಮಗು ಮೇಲಕ್ಕೆ ಬರಬೇಕು ಸಾಮಾನ್ಯ ತಾಯಿಗೆ ಹೇಗಿದ್ರೆ ಲಕ್ಷ್ಮೀ ತಾಯಿಗೆ ಹೇಗಿರುತ್ತೆ ಗುರುತ್ವ ಲೋಕದಲ್ಲಿ ಗುರುಗಳು ದೊಡ್ಡವರು ಪೂಜೆ ಮಾಡತಕ್ಕವರು ಅದರ ಮೊದಲನೇ ಸ್ಥಾನ ತಾಯಿಯದು ಮಾತೃದೇವೋ ಭವ ಆಮೇಲೆ ಪಿತೃದೇವ ಯಾಕೆ ತಾಯಿ ಉಪಕಾರ ತೀರ್ಸೋಕ್ಕಾಗೋದಿಲ್ಲ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಒಂಬತ್ತು ತಿಂಗಳು ಹತ್ತು ತಿಂಗಳು ಮಗುವಿಗಾಗಿ ನಾನಾ ಕಷ್ಟಗಳನ್ನು ಪಟ್ಟು ಮಗುವಿನಿಂದೇನನ್ನು ಅಪೇಕ್ಷೆ ಮಾಡದೆ ಅವನು ಚೆನ್ನಾಗಿರಲಿ ಚೆನ್ನಾಗಿರಲಿ ಬರೀ ಶ್ರೇಯಸ್ಸನ್ನು ಕೋರವಳು ಗುರುತ್ವ ಹಿತಕಾರಿತ್ವ ಅವನು ತಪ್ಪನ್ನೇ ಮಾಡಿದರು ಬಂದು ಗುಟ್ಟಾಗಿ ತಾಯಿ ಹತ್ರ ಹೇಳ್ತಾನೆ ಇದು ಮಾಡಬಾರ್ದಾಗಿತ್ತು ಆಗೋಗಿದೆಯಲ್ಲಮ್ಮ ಏನು ಮಾಡಲಿ ಪೆದ್ದೆ ಬೈತಾಳೆ ಹೊಡೆಯೋ ಕೈ ಹತ್ತಾಳೆ ಹೊಡೆಯೋ ಕೈ ಬರೋದಿಲ್ಲ ಆಯಿತು ಸರಿ ಮಾಡೋಣ ಅಂತಾಳೆ ದಾರಿ ಬಿಟ್ಟು ಹೋದ ಮಕ್ಕಳನ್ನು ತಾಯಿ ಬಿಟ್ಟು ಕೊಡೋದಿಲ್ಲ ತಂದೆ ತಾಯಿಯರ ವಿರುದ್ಧವಾಗಿ ಒಂದು ಹೆಣ್ಮಗು ಯಾವನ್ನೋ ಕಟ್ಕೊಂಡ್ಬಿಡುತ್ತೆ ಹೋಗಿ ಆ ಹೊತ್ತಲ್ಲಿಯೂ ತಾಯಿ ಏನು ಮಾಡ್ತಾಳೆ ಅದಾಯಿತು ದೇವ ಸಂಕಲ್ಪ ಇತ್ತು ಮಗುವನ್ನ ಮಗಳನ್ನು ಬಿಟ್ಬಿಡೋಕ್ಕಾಗುತ್ತೆ ಗಂಡನ ಬುದ್ಧಿ ಹೇಳ್ತಾಳೆ ಮಗಳಿಗೆ ಬುದ್ಧಿ ಹೇಳೋದಿಲ್ಲ ಯೋಚನೆ ಮಾಡಿ ಆ ಮಾತೃ ವಾತ್ಸಲ್ಯ ಹೃದಯ ಅಂತ ಹೇಗಿರುತ್ತೆ ಅಂದ್ರೆ ತಪ್ಪಿದ್ರೂ ತಪ್ಪು ನೋಡೋದಿಲ್ಲ ಮಕ್ಕಳಲ್ಲಿ ಹಿತಕಾರಿತ್ವ ರಕ್ಷಕತ್ವ ಅಭಯವನ್ನು ಕೊಡ್ತಾಳೆ ಇದು ದೈಹಿಕ ಸ್ತನ್ಯವಲ್ಲ ಅಪ್ರಾಕೃತ ಶಕ್ತಿ ತೇಜಸ್ಸು ಭಕ್ತಿ ಜ್ಞಾನವನ್ನು ಕೊಡ್ತಾಳೆ ಚೈತನ್ಯದ ಪರಮ ಮುಖ್ಯವಾದ ಕೆಲಸ ಯಾವುದು ಭಗವಂತನಲ್ಲಿ ಪ್ರೀತಿ ಉಂಟಾಗಬೇಕು ದೇವರಲ್ಲಿ ಪ್ರೀತಿ ಉಂಟಾಗುವಂತ ಎದೆ ಹಾಲು ಕೊಡ್ತಾಳಂತೆ ದಿಪ್ಪ ಹಾಲು ಕೊಡಿದ್ರೆ ಏನು ಬರುತ್ತೆ ಬರೋದಿಲ್ಲ ಲಕ್ಷ್ಮೀದೇವಿ ಸ್ತೋತ್ರ ಮಾಡಿದರೆ ಶುಕ್ರವಾರ ಪೂಜೆ ಮಾಡಿದರೆ ದೀಪದ ರೂಪದಲ್ಲಿ ಪೂಜೆ ಮಾಡಿದರೆ ಕ್ಷುತ್ವಿ ಪಾಸ ಅಮ್ಮಲ ಎಷ್ಟೋ ಜನಕ್ಕೆ ಅದನ್ನು ಹೇಳ್ಕೊಟ್ಟಿದ್ದೀನಿ ನಿಮಗೂ ಹೇಳಿದ್ನೋ ಏನೋ ಇದು ಈ ಶ್ರೀ ಸೂಕ್ತದಲ್ಲಿ ಒಂದು ಮಂತ್ರ ತುಂಬ ಕಷ್ಟದಲ್ಲಿರುವವರು ಅದನ್ನು ಈ ಸುದರ್ಶನ ಚಕ್ರದ ಚಿತ್ರವನ್ನು ಮನೆಯಲ್ಲಿ ಬರೆದು ಒಂದು ಕಲ್ಲಿನ ಮೇಲೆ ಆ ದೀಪವನ್ನು ಚೆನ್ನಾಗಿ ಬೆಳಗಿ ಎರಡು ದೀಪ ಇಟ್ಕೊಂಡಿರಬೇಕು ಅದು ಆಡಬಾರದು ಅದು ಹೊತ್ತಿಸಿದ ದೀಪ ಇನ್ನೇನು ಎಣ್ಣೆ ಕಮ್ಮಿ ಆಯಿತು ಶಾಂತವಾಗುತ್ತೆ ಅನ್ನೋ ಹೊತ್ತಿಗೆ ಅಂಥದೇ ಇನ್ನೊಂದು ದೀಪವನ್ನು ಸಿದ್ಧಪಡಿಸಿಕೊಂಡು ಆ ಜಾಗದಲ್ಲಿ ಅದನ್ನು ಮೊದಲಿಟ್ಟು ಇದು ನಿಧಾನವಾಗಿ ತೆಗೆದು ಆಮೇಲೆ ಶುದ್ಧಿ ಮಾಡಿ ಒಂದು ಮಂಡಲ ನಲವತ್ತೈದು ದಿವಸ ಇದನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ನಡ್ಕೊಂಡು ಬರುತ್ತಾಳೆ ಇಬ್ಬರು ಮೂರು ಜನಕ್ಕೆ ಇದನ್ನು ನಾನು ಉದ್ದೇಶ ಮಾಡಿದೆ ಬರೆದಿದ್ದೆ ವೇದ ಸಂಸ್ಕೃತಿಗೆ ಪರಿಚಯ ಒಂಬತ್ತು ಹತ್ತನೇ ಸಂಪುಟದಲ್ಲಿ ಆ ಲಕ್ಷ್ಮೀ ಅದು ಅನೇಕರಿಗೆ ಫಲವನ್ನು ಕೊಟ್ಟು ಅದರಲ್ಲಿ ಶ್ರದ್ಧೆ ಇಲ್ಲದೆ ಅಂತ ನಾನೇನು ಮಾಡೋಕ್ಕೆ ಬರೋದಿಲ್ಲ ಅದು ಅಮ್ಮ ನನ್ನ ಮನೆಗೆ ಬಾ ನೀನು ಆದಿತ್ಯವರ್ಣೇತ ಬಸೋಧಿಜಾತೋ ಸ್ತ ವೃಕ್ಷೋತ ಬಿಲ್ವ ಇವಳು ವಾಸ ಮಾಡೋ ಜಾಗ ಯಾವುದು ಬಿಲ್ಲು ಪತ್ರೆ ಮರದ ಕೆಳ ಕೂತಿರ್ತಾಳಂತೆ ಇವಳು ವನಸ್ಪತಿ ಸ್ತವ ವೃಕ್ಷೋಥ ಬಿಲ್ವ ಎಲ್ಲ ಬಿಟ್ಟು ಬಿಲ್ಲು ಪತ್ರೆ ಇವಳಿಗೇನು ಮನೆಯಲ್ಲಿ ಐಶ್ವರ್ಯ ಇಲ್ಲವೆ ಅಂದ್ರೆ ಅಯ್ಯ ಬಿಲ್ಲು ಪತ್ರೆ ಮಹಿಮೆ ನಿಮಗೆ ಗೊತ್ತಿಲ್ಲ ಅದರ ಎಲೆ ಬೇರು ಕಾಂಡ ಚಕ್ಕೆ ಹಣ್ಣು ಹೂವು ಕಾಯಿ ಎಲ್ಲವೂ ಔಷಧಿ ಒಂದೊಂದು ರೋಗಕ್ಕೊಂದೊಂದು ಔಷಧಿ ಬಿಲ್ವಾದಿ ಚೂರ್ಣ ಅಂತಾರೆ ಬಿಲ್ವ ರಸಾಯನ ಅಂತಾರೆ ಅದರಿಂದ ಆರೋಗ್ಯವನ್ನು ಮೊದಲು ಕೊಡ್ತಾಳೆ ಆರೋಗ್ಯ ಕೊಟ್ಟರೆ ಆರೋಗ್ಯ ಚೆನ್ನಾಗಿದ್ರೆ ನಾಲ್ಗೆ ಚೆನ್ನಾಗಿದ್ರೆ ಜೀರ್ಣಶಕ್ತಿ ಚೆನ್ನಾಗಿದ್ರೆ ಬುದ್ಧಿ ಚುರುಕಾದರೆ ಆ ಬುದ್ಧಿಯ ಪರಾಕಾಷ್ಠೆ ಭಕ್ತಿ ಜಗದೀಶ್ವರನಲ್ಲಿ ಶ್ರೀಮನ್ನಾರಾಯಣನಲ್ಲಿ ಕಾರಣವಿಲ್ಲದ ಒಂದು ಪ್ರೀತಿ ಉಂಟಾಗುತ್ತೆ ಅಲ್ಲಿ ತನಕ ಚೈತನ್ಯವನ್ನು ಬೆಳೆಸ್ತಾಳೆ ಅವಳು ನಿಗ್ರಹವೇ ಗೊತ್ತಿಲ್ಲ ನಿತ್ಯ ನಿತ್ಯಮಜ್ಞಾತ ನಿಗ್ರಹ ಶ್ರೇಯಸ್ವರೂಪಿಣಿ ಕರುಣೆಯೇ ಇವಳ ಸ್ವರೂಪ ಬೇಕಾಷ್ಟು ಉದಾಹರಣೆ ಕೊಡ್ಬೋದು ವೇಳೆ ಇಲ್ಲ ಇದೊಂದು ಮಂತ್ರ ಇದು ಹಗಲೆಲ್ಲ ಇದು ಬೇರೆ ಹೇಳ್ತಿರಲ್ಲ ರಾಮಾಯಣದಲ್ಲಿ ಕೊಲ್ಲಬೇಕಾದ ಸಂದರ್ಭದಲ್ಲಿಯೂ ಅಪರಾಧ ಮಾಡಿದವರನ್ನ ಭಗವಂತ ಕಾಪಾಡುವಂತೆ ಮಾಡಿದವಳು ಸೀತಾದೇವಿ ವಧಾರ್ಹಮಪಿ ಕಾಕುಸ್ಥ ಕೃಪಯ ಪರ್ಯಪಾಲಯತ್ ಒಂದು ಕಾಗೆ ಸೀತಾದೇವಿ ಅದೇ ಮಾಂಸವನ್ನು ಎಳೆದು ಬಿಡ್ತು ತಿನ್ನಬೇಕು ಅಂತ ಇಂದ್ರನ ಮಗ ಅವನು ಎಲ್ಲ ಸುತ್ತಾಡ್ಕೊಂಡ್ಬಂದ ರಾಮ ಬಾಣ ಅಡ್ಡಿಸ್ಕೊಂಡ್ಬಂತು ನಿನ್ನೆ ಮೊನ್ನೆ ಹೇಳಿದೆ ಕೃಪಯಾ ಪರ್ಯಪಾಲಯತೆ ಅಯ್ಯೋ ತಿಳಿದೇ ಮಾಡಿಬಿಡ್ತು ಕ್ಷಮಿಸಿ ಅಂದ್ಬಿಟ್ರು ಸೀತಾದೇವಿ ಅಪಡಿಯ ಹಾಗಾದ್ರೆ ಆಯಿತು ನೀನು ಸುಮ್ಮನೆ ಇದ್ರು ನಾನು ಸುಮ್ಮನೆ ಇರ್ತೇನೆ ಅಂತ ಒಂದು ಕಾಗೆ ಮೇಲೆ ಕೃಪೆ ತೋರಿಸ್ತಾ ಇವಳ ಇವಳ ದಸೆಯಿಂದ ಕಾಗೆ ಮೇಲೆ ಕೃಪೆ ಉಂಟಾಯಿತು ಅಷ್ಟೇ ಅಲ್ಲ ಸೀತೆಗೆ ಹಿಂಸೆ ಕೊಡ್ತಾ ಇದ್ರು ಕೆಲವು ರಾಕ್ಷಸಿಯರು ಒಂದೇ ಕಣ್ಣಿನವಳು ಒಂದೇ ಮೂಗಿನವಳು ಮಸ್ತಕೋಚ್ಛ್ವಾಸನಾಸಿಕ ತಲೆಯಲ್ಲಿ ಉಸಿರಾಡ್ತಾ ಇದ್ದವಳು ಅವರೆಲ್ಲರೂ ಹಿಂಸೆ ಮಾಡ್ತಾ ಇದ್ದದ್ದು ನೋಡಿ ಹನುಮಂತನಿಗೆ ಬೇಸರವಾಯಿತು ಕೊಂದು ಬಿಡಬೇಕು ಇವರನ್ನ ಈಗಲೇ ಸಮಯ ಇರಲಿಲ್ಲ ರಾವಣ ಸತ್ತ ಮೇಲೆ ಸೀತೆಗೆ ಸಮಾಚಾರ ತಿಳಿಸುವ ಅಂತ ರಾಮಚಂದ್ರ ಹೇಳಿದಾಗ ಇಲ್ಲಿ ಬಂದು ನೋಡ್ತಾನೆ ಇನ್ನೂ ಹಿಂಸೆ ಮಾಡ್ತಾ ಕೂತಿದ್ದಾರೆ ರಾವಣ ಸತ್ತ ಮೇಲೂ ಇಲ್ಲಿ ಸತ್ತ ಮೇಲೂ ಬಾಲಾಡುತ್ತಲ್ಲ ಹಾಗೆ ಅವರ ಸಮಾಚಾರ ಹೋಗಿರಲಿಲ್ಲ ಅಮ್ಮ ಇವ್ರನ್ನ ಹಲ್ಲು ಕಚ್ಚುತ್ತೇನೆ ಮಂಡಿಯಿಂದ ಒದಿತೇನೆ ಉಗುರಿಂದ ಪಾಲಿಸ್ತೇನೆ ತಲೆ ಕೂದಲು ಕೇಳ್ತೇನೆ ಅಪ್ಪಣೆ ಅಂತ ಕೇಳಿದ ಮೇಲೆ ಪಾಪಾನಾಂ ವಾ ಶುಭಾನಾಂ ವಾ ಅವ್ರವ್ರ ಪುಣ್ಯ ಅವ್ರವ್ರಿಗೆ ಅವರವ್ರ ಪಾಪ ಅವರವರಿಗೆ ಯಾಕಪ್ಪ ಕೊಬ್ಸ್ಕೋಬೇಕು ನನ್ನ ಭಾಗ್ಯ ವೈಷಮ್ಯ ಇದು ಅಂತ ಹೇಳಿ ಆ ರಾಕ್ಷಸಿಯರನ್ನು ಕಾಪಾಡಿದಳು ತ್ರಿಜಟಾ ವೇಳೆಯಲ್ಲಿ ನಿಮ್ಮ ಮಾತು ನಿಜವಾದರೆ ಭವೇಯಂ ಶರಣಂ ವಿವಾಹ ಅದು ಲಕ್ಷ್ಮೀದೇವಿ ರುಕ್ಮಿಣಿ ಪ್ರಾಣವನ್ನು ಕಾಪಾಡಿದಳು ರುಕ್ಮಿಣಿ ಕೃಷ್ಣನನ್ನು ಕೊಂದಲ್ಲದೆ ನನ್ನ ತಂಗಿಯನ್ನು ಊರಿಗೆ ಕರ್ಕೊಂಬರೋದಿಲ್ಲ ನಾನು ಅವನು ಕರ್ಕೊಂಬರದೇ ಇದ್ರೆ ಊರಿಗೆ ಹೋಗೋದಿಲ್ಲ ಪ್ರತಿಜ್ಞೆ ಮಾಡಿದ್ದ ಮೂರ್ಖ ರುಕ್ಮಿ ಬಲರಾಮ ಸೈನ್ಯ ತಗೊಂಡು ನಿಂತಿದ್ದಾನೆ ಆಯಿತು ರುಕ್ಮಿ ಸೈನ್ಯ ಬಂತು ಕೃಷ್ಣನೊಬ್ಬನೇ ಎದುರಿಸ್ದ ಸೋಲಿಸ್ದ ಜುಟ್ಟು ಹಿಡಿದ ಆ ರುಕ್ಮಿಯನ್ನ ಇವಳು ಯಾರಂತ ಗೊತ್ತಾ ನಿನಗೆ ನಿನ್ನ ತಂಗಿ ಅಲ್ಲ ಅವಳು ನನ್ನ ಹೆಂಡತಿ ಅವಳು ನನ್ನ ಸ್ವರೂಪ ಗೊತ್ತಿಲ್ಲ ನಿನಗೆ ನೀ ಶಿಶುಪಾಲನ ಚೇಲ ಮುಗಿಸ್ತೇವೆ ನೋಡೋನ್ ಕತ್ತಿ ತೆಗೆದ ಒಡನೆ ಇನ್ನು ಮದುವೆ ಆಗಿಲ್ಲ ರುಕ್ಮಿಣಿ ದೇವಿ ಕೃಷ್ಣನ ಕಾಲುಗಳನ್ನು ತಬ್ಬಿಕೊಂಡ್ಲು ಮೇಲಿನ ನೋಡಿದ್ಲು ಪ್ರಭು ಬಿಟ್ಬಿಡಿ ನಮ್ಮ ಅಣ್ಣ ಅಂದು ಶಿವದ್ ಭಾಗವತ ದಶಮಸ್ಕಂದ ಉತ್ತರಾರ್ಧದಲ್ಲಿ ಕೃಷ್ಣ ನೆನೆಸ್ಕೊಳ್ತಾನೆ ಪದೇ ಪದೇ ನೋಡು ನಿನ್ನಲ್ಲಿ ಕರುಣೆ ಎಷ್ಟು ತುಂಬಿತ್ತು ದೇವಿ ನೀನು ಇಲ್ದೇದ್ರೆ ನಿಮ್ಮ ಅಣ್ಣ ಹೋಗ್ಬಿಡ್ತಿದ್ದ ಅವತ್ತು ನಿನ್ನ ನಾನು ಉಳಿದಿದ್ದ ಯಾತಕ್ಕೆ ಅಂದ್ರೆ ನೀನು ಕರುಣಾ ಗುಣಿಯಾಗಿದ್ದೀಯೇ ಅದಕ್ಕಾಗಿ ನಿನ್ನ ಮದುವೆ ಮಾಡಿಕೊಂಡೆ ಕೃಷ್ಣ ಕಾರಣವನ್ನು ಕೊಡ್ತಾನೆ ಭಾಗವತದಲ್ಲಿ ಕರುಣಾಮಿವ ರೂಪಿಣಿ ಆ ಶ್ಲೋಕ ಚೆನ್ನಾಗಿದೆ ನೋಡಿ ಸಮಸ್ತ ಜನನೀಂ ಒಂದೇ ಚೈತನ್ಯ ಸ್ತನ್ಯದಾಯಿನೀಂ ಶ್ರೇಯಸೀಂ ಶ್ರೀನಿವಾಸಸ್ಯ ಕರುಣಾಮಿವ ರೂಪಿಣೀಂ ಕರುಣಾ ಸ್ವರೂಪಿಣಿ ಇವಳು ಅವಳೇ ದಯೆ ಲಕ್ಷ್ಮೀದೇವಿಯೇ ದಯೆ ಹಾಗಿದ್ರೆ ಭೂದೇವಿ ಯಾತಕ್ಕೆ ನಾವೆಲ್ಲ ಒಂದೊಂದೇ ಮದುವೆ ಮಾಡಿಕೊಂಡ್ರೆ ಭಗವಂತ ಮೂರು ಮದುವೆ ಮಾಡ್ಕೊಂಡಿದ್ದಾನಲ್ಲ ಶ್ರೀಭೂ ನೀಳ ಉತ್ಸವದಲ್ಲಿ ಮಾತ್ರ ಉಭಯನಾಚಾರ್ಯ ಇಬ್ಬರೇ ಬರ್ತಾರೆ ಮೂರನೇವ್ರು ಬರೋದಿಲ್ಲ ಅವಳು ನೀಳಾದೇವಿ ಸಾಮಾನ್ಯವಾಗಿ ಹೊರಗೆ ಬರೋದಿಲ್ಲ ಒಂದು ಕಡೆ ಕೂತಿರ್ತಾಳೆ ಅವಳೆ ಗೋದಾದೇವಿ ನೀಳೇಂದ್ರ ಅವಳೆ ನಪ್ಪಿನೇಂದ್ರ ಅವಳೆ ಗೋದೇಂದ್ರ ಅವಳೆ ಆದರೆ ಉಂಟು ಎಲ್ಲ ಸ್ಥಾನಗಳಲ್ಲಿ ಮೇಲೆ ತಿರುಪತಿ ಬೆಟ್ಟದ ಮೇಲೆ ಇಬ್ಬರೇ ಕೂತಿದ್ದಾರೆ ಎದೆಯಲ್ಲಿ ಶ್ರೀದೇವಿ ಭೂದೇವಿ ನೀಳಾದೇವಿ ಗೋವಿಂದರಾಜಪಟ್ಟಣದಲ್ಲಿ ಕೂತಿದ್ದಾಳೆ ಯಜಮಾನರು ಹೋಗೋ ದಾರಿ ಬರೋ ದಾರಿ ನೋಡ್ತಾ ದುಷ್ಟಶಕ್ತಿಗಳು ಬೆಟ್ಟ ಹತ್ತದೇ ಇರುವಂತೆ ನಿಗ್ ಮಾಡ್ತಾ ಕೂತಿರ್ತಾಳೆ ಅವಳು ಗೋದಾದೇವಿ ಆದ್ರಿಂದ ಎರಡನೇವಳು ಭೂದೇವಿ ಒಂದೇ ವೃಷಗಿರೀಶಸ್ಯ ಮಹಿಷೀಂ ವಿಶ್ವಧಾರಿಣೀಂ ತತ್ಕೃಪಾ ಪ್ರತಿಘಾತಾನಾಂ ಕ್ಷಮಯ ವಾರಣಂ ವ್ಯಯ ಮೊದಲನೇ ಅವಳು ಕರುಣೆ ಎರಡನೇ ಅವಳು ಕ್ಷಮೆ ಕ್ಷಮಯ ವಾರಣಂ ಯಯ ಇವಳು ಫಂಕ್ಷನ್ ಏನು ಇವಳು ಲಕ್ಷ್ಮೀ ರೂಪಾಂತರ ವೃಷಗಿರಿ ಸಸ್ಯ ಮಹಿಷೀಂ ವಿಶ್ವಧಾರಿಣೀಂ ಭೂಮಿರ್ಧೇನುರ್ಧರಣಿ ಲೋಕಧಾರಿಣಿ ಮೃತ್ಯಕೆ ಹನಮೇ ಪಾಪಂ ಯನ್ಮಯ ದುಷ್ಕೃತಂ ಕೃತಂ ನನ್ನ ಹಣೆಯಲ್ಲೇ ಕೂತಿದ್ದಾಳು ಭೂದೇವಿ ರಕ್ಷೆ ತಿರುಮಣ್ ಕಾಪು ಈ ಬಿಳಿ ಮಣ್ಣು ಶ್ವೇತ ಮೃತ್ತಿಕೆ ನಾರದರು ಶ್ವೇತದ್ವೀಪದಿಂದ ತಂದದ್ದು ಗರುಡ ಅದನ್ನು ಮೇಲ್ಕೋಟೆಯಲ್ಲಿ ಇಟ್ಟಿದ್ದು ದೊಡ್ಡ ಗರುಡನ ಹಳ್ಳಿ ಅಂತ ಹೆಸರು ಮೇಲ್ಕೋಟೆ ಹಳೆ ಹೆಸರು ದೊಡ್ಡ ಗರುಡನ ಹಳ್ಳಿ ಶಾಸನಗಳಲ್ಲಿದೆ ನೋಡಿ ಅದು ಮೇಲುಕೋಟೆ ಎದುರಾಯರ ಕೃಷ್ಣರಾಯರ ಕಾಲದಲ್ಲಿ ಯಾದವರ ಕೃಷ್ಣ ಬಲರಾಮರ ಕಾಲದಲ್ಲಿ ಯಾದವಾದ್ರಿ ಆಮೇಲೆ ಯತಿಶೈರ ರಾಮಾನುಜರ ಕಾಲದಲ್ಲಿ ಈ ಬೆಟ್ಟಕ್ಕೆ ಅನೇಕ ಹೆಸರುಗಳು ಅಲ್ಲಿದ್ದ ಆ ಮಣ್ಣು ಓಡಿ ಬರುವಾಗ ತಮಿಳುನಾಡಿಂದ ರಾಮಾನುಜರದ್ದು ಸ್ಟಾಕ್ ಮುಗಿದು ಬಿಳಿ ಮಣ್ಣು ಎಲ್ಲಿ ಹೋಗ್ಲಿಪ್ಪ ಅಲ್ಲ ಬುದ್ಧಿ ಇಲ್ಲಿದೆ ನೋಡಿ ಅಂದ್ರು ಇವತ್ತು ಬಸ್ ಸ್ಟ್ಯಾಂಡ್ ಕಟ್ಟಿದ್ದಾರೆ ನೋಡಿ ಮೇಲ್ಕೋಟೆಯಲ್ಲಿ ಅಲ್ಲಿ ದೊಡ್ಡ ಮಣ್ಣಿನ ಎಂಥ ಧಾವಳ್ಳೆ ಬಿಳಿ ಅಷ್ಟು ಬಿಳಿ ಮಣ್ಣು ಶ್ರೀರಂಗದಲ್ಲಿ ತಿರುಪತಿಯಲ್ಲಿ ಎಲ್ಲಿ ಸಿಕ್ಕೋದಿಲ್ಲ ಅವಳು ಭೂದೇವಿ ನಾವು ರಕ್ಷೆ ಅಂತ ಹಾಕಿ ತಾಯಿಗಿಂತ ದೊಡ್ಡ ರಕ್ಷೆ ಇಲ್ಲ ಅಮ್ಮ ಮುಟ್ಟಿದ ಮಣ್ಣದು ಮೈ ತುಂಬ ಹಚ್ಕೋಬೇಕು ಅದನ್ನು ದೇವರನ್ನ ಕೇಳಬೇಕು ಇನ್ನೊಂದು ಜನ್ಮ ಇದ್ರೆ ಇನ್ನಷ್ಟು ದೊಡ್ಡ ಹಣೆಯನ್ನು ಕೊಡು ಹಣೆ ತುಂಬ ಹಚ್ಚಬೇಕು ಅದು ಬೇಸಿಗೆ ಕಾಲದಲ್ಲಿ ತಂಪಾಗಿರುತ್ತೆ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಅನೇಕ ರೋಗಗಳಿಗೆ ಒಳ್ಳೆಯ ಮದ್ದು ಮಣ್ಣು ಗೊತ್ತಿಲ್ಲ ನಮಗೆ ಮೃತಿಕಾ ಸ್ನಾನ ಮಾಡ್ತೇವೆ ತಾಯಿ ನಮ್ಮನ್ನ ಹರಿಸ್ತಾಳೆ ಭೂದೇವಿ ಕೋಪ ಮಾಡಿಕೊಳ್ಳೋದಿಲ್ಲ ಮೊದಲನೇ ಅವಳು ಲಕ್ಷ್ಮೀದೇವಿ ಭಗವಂತನ ಕರುಣೆಯನ್ನ ವೃದ್ಧಿ ಮಾಡ್ತಾಳೆ ದಯೆಯನ್ನ ಎರಡನೇವಳು ಅವನ ಕ್ಷಮಾಗುಣವನ್ನು ವೃದ್ಧಿ ಮಾಡ್ತಾಳೆ ಕ್ಷಮೇಂದ್ರೇನು ಕರುಣೇಂದ್ರೇನು ಕ್ಷಮೇಂದ್ರೇನು ಡಿಫೈನ್ ಮಾಡೋದು ಕಷ್ಟ ಎಲ್ಲ ಅನುಭವದಲ್ಲಿದೆ ನಿಮಗೆ ಒಂದರ ರೂಪಾಂತರ ಇನ್ನೊಂದು ಅವನು ತಪ್ಪು ಮಾಡಲಿಲ್ಲವೋ ನಾನು ಅವನು ಶಿಕ್ಷೆ ಮಾಡಬೇಡವೋ ದಂಡಧರನಾದ ದೊರೆ ರಾಜಪುತ್ರನನ್ನು ಬಿಡುವುದಿಲ್ಲ ಅತಿಕ್ರಮಣ ಮಾಡಿದ್ದ ನಡುಬೀದಿಯಲ್ಲಿ ಕಸ ಹಾಕಿದ್ದಾನೆ ರಾಜಪುತ್ರ ಊರವರೆಲ್ಲ ಹೇಳ್ತಾರೆ ಏನ್ರಿ ಇದು ನಾವು ಕಸ ಗುಡಿಸಿ ಬೇರೆ ಕಡೆ ಹಾಕ್ತೇವೆ <coughs> ರಸ್ತೆಯಲ್ಲಿ ಯಾರು ಕಸ ಹಾಕಬಾರ್ದು ಆರ್ಡರ್ ಮಾಡಿಬಿಟ್ಟಿದ್ದಾರೆ ದೊರೆಗಳು ರಾಜಪುತ್ರನೇ ಕಸ ಹಾಕಿದ್ದಾನೆ ಹಿಡ್ಕೊಂಡ್ಬಂದ್ರು ಅಂದ ಕಸ ಹಾಕಿದ್ದುಂಟೇನೋ ಹೌದು ನಾ ಚಕ್ರವರ್ತಿ ಮಗ ಕಸ ಹಾಕೋ ಹಕ್ಕಿದೆ ಅಂದ ಅವನು ನೋಡಿ ಎರಡು ಎಲ್ಲರಿಗಿಂತ ಹೆಚ್ಚು ಶಿಕ್ಷೆ ಆಗ್ಬೇಕು ರಾಜಪುತ್ರ ನೀನು ಕತ್ತಿ ತೆಗೆದ ಆಗ ಭೂದೇವಿ ಭಗವಂತನ ಪಾದಕ್ಕೆ ಬೀಳ್ತಾಳೆ ನೀವು ಯಾರನ್ನೂ ದಂಡಿಸಬಾರ್ದು ಹಾಗೆ ನೋಡಿದ್ರೆ ಎಲ್ಲ ನಮ್ಮ ಮಕ್ಕಳೇ ನೀವು ಇವನನ್ನು ದಂಡಿಸಿದ್ರೆ ರಾಜ ತನ್ನ ಮಗನನ್ನೇ ಕೊಂದ ಅಂತ ಕೀರ್ತಿ ಉಂಟಾದ್ರೆ ಆಮೇಲೆ ನಿಮ್ಮ ರಾಜ್ಯದಲ್ಲಿ ಯಾರು ನಿಮ್ಮ ಹತ್ರ ಬರ್ತಾರೆ ಅಪ್ಪಡೆಯೋ ತತ್ವಂ ಕತ್ತಿಗಳಾಗ್ತಾರೆ ಕ್ಷಮಾ ಗುಣವನ್ನು ವೃದ್ಧಿ ಮಾಡ್ತಾಳೆ ತಪ್ಪು ಮಾಡಿದ್ದನ್ನು ಸಹಿಸಿಕೊಳ್ಳುವ ಸ್ವಭಾವ ಯಾರಲ್ಲಿ ಕ್ಷಮಾಗುಣ ಇಲ್ಲ ಭಗವಂತ ಅವರನ್ನ ಎಂದಿಗೂ ಸಹನೆ ಮಾಡೋದಿಲ್ಲ ರಾಮಾಯಣದಲ್ಲಿ ತತ್ವ ವಾಲಿಯನ್ನು ಸಂಹಾರ ಮಾಡಿದ ಜಾತಕ್ಕೆ ಅವನಿಗೆ ಕ್ಷಮೆ ಇರಲಿಲ್ಲ ತನ್ನ ತಮ್ಮ ಕಪಿಗಳಿಗೆ ಸಹಜವಾದ ಒಂದು ಚಾಪಲ್ಯದಿಂದ ಏನೋ ಗುಹೆ ಬಾಯಲು ಬಂಚು ಮುಟ್ಟಿದ ಅದು ವಾಲಿ ಮತ್ತು ದುಂದುಬಿ ರಾಕ್ಷಸನ ಯುದ್ಧದಲ್ಲಿ ಅವಾಂತರವಾಯಿತು ಒಂದು ಸಣ್ಣ ತಪ್ಪಿಗೆ ಎಷ್ಟು ದೊಡ್ಡ ಶಿಕ್ಷೆ ಊರೆಲ್ಲ ಸುತ್ತಾಡಿಸಿ ಜಗತ್ತೆಲ್ಲ ಅಡ್ಡಿಸ್ಕೊಂಡು ಹೋಗಿ ಕೊಲ್ಲಬೇಕು ಅಂತ ಮಾಡಿ ಅವನ ಹೆಂಡ್ತಿನ ಕಿತ್ತಿಟ್ಕೊಂಡು ಇದು ಭಗವಂತನಿಗೆ ವಿರುದ್ಧವಾದ ಗುಣ ಅದು ಆದ್ದರಿಂದ ಒಂದೇ ವೃಷಗಿರೀಶಸ್ಯ ಮಹಿಷೀಂ ವಿಶ್ವಧಾರಿಣಿ ಈ ಭೂಮಿಗೆ ಕ್ಷಮ ಎಂಬುದಾಗಿ ಹೆಸರು ಕ್ಷಮ ಕ್ಷಮ ಎರಡು ಅಕ್ಷರ ಸೇರಿಸಿ ಒಂದೇ ಮಾಡಿದ್ದಾರೆ ವೇದದಲ್ಲಿ ಅವಳ ಜ್ಞಾತಿಕೆ ನಾವು ಕ್ಷಮಾ ಗುಣವುಳ್ಳವಳು ಅಂತ ಹೇಳ್ತೇವೆ ಅಂದ್ರೆ ವಿಶ್ವಧಾರಿಣಿ ನಿಮ್ಮ ಕೈಲಾಗ್ತಿತ್ತೆ ಕೆಲಸ ಎಷ್ಟು ತರಹ ಜನ ಇದ್ದಾರೆ ಎಲ್ಲರನ್ನೂ ತಲೆ ಮೇಲೆ ಹೊತ್ಕೊಂಡಿದ್ದಾಳ್ಬೋದು ನಿಮ್ಮ ಕಾಲ್ ಮೇಲೆ ಯಾರು ನಿಂತ್ಕೊಂಡ್ರೆ ಎಷ್ಟೊತ್ತು ನಿಲ್ಲಿಸ್ತೀರಿ ತಲೆ ಮೇಲೆ ಯಾರು ನಿಂತು ನಿಮ್ಮ ಕೈಲಿ ಆಗುತ್ತೆ ನೋಡಿ ಒಂದು ಹುಳ ಬಂದ್ರೆ ಕೊಡುತ್ತೀರಿ ಒಳ್ಳೆಯವರು ಕೆಟ್ಟವರು ಪಾಪಿಗಳು ಪೋಲಿಗಳು ಮರ್ಡರರ್ಸ್ ಅಪ ತಾಯಿ ಹೊಟ್ಟೆಯನ್ನು ಬಗೆಯುವರು ಗಣಿಗಾರಿಕೆ ಮಾಡುವವರು ಕಲ್ಲು ಮುಳ್ಳು ತೆಗೆಯುವರು ಬಾಂಬ್ ಸಿಡಿಸುವವರು ಸ್ಫೋಟ ಮಾಡುವ ರಾಕ್ಷಸರು ಅವರನ್ನೂ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದ್ದಾಳೆ ಮಾಡೋ ನನ್ನ ಮಗು ತಾನೇ ಗೊತ್ತಿಲ್ಲದೆ ಮಗು ತಾಯಿ ಹೊಟ್ಟೆ ಮೇಲೆ ಆಡುತ್ತೆ ಬೆಲ್ಟ್ ತಗೊಂಡು ಹೊಡೆಯುತ್ತೆ ದಬಳ ಗಿಬಳ ಇಟ್ಕೊಂಡು ಆಟ ಚುಚ್ಚುತ್ತೆ ತಾಯಿನ ಆಪರೇಷನ್ ಮಾಡುತ್ತೆ ತಾಯಿ ಸಹಿಸ್ಕೊಳ್ತಾಳೆ ಕಾರಣ ಏನು ನನ್ನ ಮಗು ಅಪ್ಪ ಪ್ರೀತಿ ವಾತ್ಸಲ್ಯ ಅದು ಭೂಮಿಯಲ್ಲಿರ್ತಕ್ಕಂಥ ದೊಡ್ಡ ಗುಣ ಅದು ಶ್ರೇಯ ಅದರಿಂದ ತತ್ಕೃಪಾ ಪ್ರತಿಘಾತಾನಾಂ ಇವಳು ಮಾಡೋ ಕೆಲಸ ಭಗವಂತನ ಕೃಪೆಗೆ ಎಲ್ಲಿ ಅಡಚಣೆ ಬರ್ತದೆಯೋ ಯಾರಿಗೆ ಆ ಭಗವಂತನ ಗುಣ ಇಳಿದು ಬರ್ತಾ ಇಲ್ಲವೋ ಅವರಿಗೆ ಕ್ಷಮಯ ವಾರಣಂ ವ್ಯಯ ಆ ವಿಘ್ನಗಳನ್ನು ತಾನು ನಿವಾರಣೆ ಮಾಡಿ ಭಗವಂತನನ್ನ ಕರುಣೆಯನ್ನು ವೃದ್ಧಿ ಮಾಡತಕ್ಕಂಥ ತಾಯಿಯವಳು ಇದನ್ನ ವೇದಾಂತೇಶಕರು ಭೂಸ್ತುತಿ ಅಂತ ಒಂದು ಸ್ತೋತ್ರ ಬರೆದರು ಲಕ್ಷ್ಮೀ ಸ್ತೋತ್ರವನ್ನ ಶ್ರೀಸ್ತುತಿ ಅಂತ ಒಂದು ಬರೆದರು ಗೋದಾಸ್ತುತಿ ನೀಳಾ ಸ್ತೋತ್ರವನ್ನು ಬರೆದರು ಆಚಾರ್ಯರು ಅದೆಲ್ಲ ಓದಿ ತೋರಿಸ್ಬೇಕು ಅಂತ ಪತ್ಯುರ್ದಕ್ಷಿಣ ಪಾಣಿ ಪುಟೆ ವಿನ್ಯಸ್ತ ಪಾದಾಂಬುಜ ವಾಮಂ ಪನ್ನಗ ಸಾರ್ವಭೌಮ ಸದೃಶಂ ಪರ್ಯಂಕಯಂತಿ ಭುಜಂ ಪೋತ್ರಸ್ಪರ್ಶ ಕಪೋಲ ಫಲಕ ಫುಲ್ಲಾರವಿಂದೇಕ್ಷಣ ಸಾಮೇ ಪುಷ್ಯತು ಮಂಗಳಾನ್ಯನುದಿನಂ ಸರ್ವಾಣಿ ಸರ್ವಂ ಸಹ ಭೂಮಿಗೆ ಸರ್ವಂ ಸಹೇತಿ ಅಚಲೇತಿ ಎಲ್ಲವನ್ನೂ ಸಹಿಸಿಕೊಳ್ಳುವವಳು ಶ್ಲೋಕ ಬರೆದಿದ್ದ ಆಚಾರ್ಯರು ಭೂಸ್ಥಿತಿ ಓದಬೇಕು ಅನೇಕ ಶ್ರೀಸ್ತುತಿ ಹೇಳ್ತಾರೆ ಭೂಸ್ತುತಿ ಬಿಟ್ಬಿಡ್ತಾರೆ ಮುಳುಗಿ ಹೋಯಿತು ಪಾತಾಳದಲ್ಲಿ ಭೂಮಿ ಅಂತೇವೆ ಬರೋ ಆಪತ್ತೆಲ್ಲ ಭಗವಂತನ ಪತ್ನಿಯಲ್ಲಿ ಭೂದೇವಿಗೆ ಶ್ರೀದೇವಿಗೆ ಅಪರೂಪಕ್ಕೆ ಬರುತ್ತೆ ಆಪತ್ತು ಯಾಕೆಂದ್ರೆ ಉಪಾಯ ಅವಳು ತಪ್ಪಿಸ್ಕೊಂಡು ಹೋಗ್ಬಿಡ್ತಾಳೆ ಚಂಚಲೆ ಒಂದು ಕಡೆ ಇರೋದಿಲ್ಲ ಇವತ್ತು ಗೌಡ್ರ ಮನೆ ನಾಳೆ ಸಿಂಧ್ಯಾ ಮನೆ ನಾಳೆ ಉತ್ತರ ದೇಶದಲ್ಲೊಬ್ಬರ ಮನೆ ನಾಳೆ ಯಾರು ಜಪ್ತಿ ಮಾಡ್ತಾರೆ ಲೋಕಾಯುಕ್ತರ ಮನೆ ಎಲ್ಲೆಲ್ಲೂ ಸುತ್ತಾಡ್ತಾಳೆ ಲಕ್ಷ್ಮೀದೇವಿ ಒಂದು ಕಡೆ ಅವಳನ್ನು ಹಿಡಿಯೋದಕ್ಕಾಗೋದಿಲ್ಲ ಚಂಚಲೆ ಎರಡನೇ ಅವಳು ತಪ್ಪಿಸ್ಕೊಂಡು ಹೋಗೋದಲ್ಲ ಒಂದೇ ಕಡೆ ಕೂತಿರ್ತಾಳೆ ಇವಳು ಇವಳು ಸಿಕ್ಕಿಬೀಳ್ತಾಳೆ ದಶಾವತಾರಗಳು ಭಗವಂತ ಎತ್ತಿದ್ದು ಭೂದೇವಿಗೋಸ್ಕರವಾಗಿ ಅದರಲ್ಲಿ ಹಿರಣ್ಯಾಕ್ಷ ಏನು ಮಾಡಿದ ಇದು ನನ್ನದು ಅಂದ ಇವತ್ತು ಎಸ್ ಇ ಝಡ್ ಅಂತ ಮಾಡ್ತಾ ಇದ್ದಾರೆ ನೋಡಿ ಕೇಳಿದಿರೋ ಇಲ್ವೋ ಎಸ್ ಇ ಝಡ್ ಅಂದ್ರೆ ಹೋಗ್ಲಿ ಬಿಡಿ ದೊಡ್ಡ ಕಥೆ ಆಗುತ್ತೆ ಹೇಳಿದ್ರೆ ದೊಡ್ಡ ಪುರಾಣ ಭಾರತ ದೇಶದ ನೂರು ಎರಡು ನೂರು ಮುನ್ನೂರು ಆಯ್ದ ಪಟ್ಟಣಗಳ ಭಾಗಗಳನ್ನು ವಿದೇಶಿಯರಿಗೆ ನಮ್ಮ ನಮ್ಮ ಸರ್ಕಾರಗಳು ಬಿಟ್ಟು ಕೊಡ್ತಾ ಇವೆ ನೂರಾರು ಎಕರೆ ಭೂಮಿ ಫಲವತ್ತಾದ ಭೂಮಿ ಚೈನಾದವರು ಬರ್ತಾರೆ ಜಪಾನ್ದವರು ಬರ್ತಾರೆ ಬೇರೆ ಅವರೇನು ಮಾಡ್ತಾರೆ ಭೂಮಿಯನ್ನು ತಗೊಂಡು ಅವ್ರಿಗೆ ಆ ಅಸಿ ದೊಡ್ಡ ನಿಯಮ ಭಾರತ ದೇಶದ ಕಾಯ್ದೆಗಳು ಒಂದೂ ಅಲ್ಲಿ ಅನ್ವಯ ಆಗೋದಿಲ್ಲ as good as selling a country to a foreign country ಇಡೀ ದೇಶವನ್ನೇ ಯಾಕೆ ಮಾಡಿದರೆ ಒಂದು ಐದು ಆರೋ ಜಾಗ ಚೀನಾದಲ್ಲಿ ಮಾಡಿ ತೋರಿಸಿದ್ರು ನಮ್ಮ ಮೂರ್ಖ ಸರ್ಕಾರ ಕೇಂದ್ರ ಸರ್ಕಾರ ಇವತ್ತು ನಂದಿಗ್ರಾಮ ಗಲಾಟೆ ನಡೀತಾ ಇದೆ ನೋಡಿ ಬಂಗಾಳದಲ್ಲಿ ಕಮ್ಯುನಿಸ್ಟರು ಜನಗಳು ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಇದು ಯಾವ ನಂದಿಗ್ರಾಮ ರಾಮಾಯಣ ನಂದಿಗ್ರಾಮ ಅಲ್ಲ ಬಡ ಜನರು ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಸಾವಿರಾರು ಎಕರೆ ಹೆಕ್ಟೇರ್ ಭೂಮಿಗಳನ್ನು ತಗೊಂಡು ಅದು ಯಾವುದೋ ಇಂಡೋನೇಷ್ಯಾ ಕಂಪನಿ ಮತ್ತೊಂದು ಕಂಪ್ನಿಗೆ ಮಾರಿ ಅವರು ಉದ್ಯಮ ಸ್ಥಾಪನೆ ಮಾಡಲಿ ಇತ್ತ ರೈತರ ಹೊಟ್ಟೆ ಮೇಲೆ ಹೊಡೆದು ಅಯ್ಯೋ ನನ್ನ ಭೂಮಿ ಅವನು ಬದುಕೋದಕ್ಕೇನು ಬೇರೆ ಜಾಗ ಇಲ್ಲ ಕೂಲಿ ಇಲ್ಲ ಕೆಲಸ ಇಲ್ಲ ಮೊದಲೇ ಬಡ ದೇಶ ರಿಕ್ಷಾವಾಲ ದೇಶ ಅದು ಬಂಗಾಳ ಮತ್ತು ನಮ್ಮ ಕೇರಳ ಇವತ್ತು ಅವ್ರ ಜ್ಞಾನೋದಯವಾಯಿತು ಇದು ವಿದೇಶೀರ್ ಪಾಲಾಗ್ತಾ ಇದೆ ಭೂಮಿಯನ್ನು ಮಾರ್ತಾರೆ ಅಪ ತಾಯಿಯನ್ನು ಮಾರ್ತಾರೆ ಭೂಮಿ ಮಾರಾಟದ ವಸ್ತು ಅಲ್ಲ ಏನಿದ್ರು ದಾನ ಕೊಡಬೇಕು ಬಡವರಿಗೆ ಸ್ವಾಮಿ ಎರಡು ಎಕರೆ ನೀವು ಮಾಡ್ಕೊಳ್ಳಿ ಚೆನ್ನಾಗಿ ಬದುಕಿ ಭೂಮಿ ಮಾರಾಟದ ವಸ್ತು ಅಲ್ಲ ದೇವ್ರ ಹಾಗೆ ಮಾರಾಟದ ವಸ್ತುವಲ್ಲ ಭೂಮಿ ಮಾರಾಟದ ವಸ್ತುವಲ್ಲ ಮಾರ್ತಾ ಇದ್ದೇವೆ ಹಿರಣ್ಯಾಕ್ಷನ ಕಾಲ ಇದು ಎಸ್ ಇ ದೊಡ್ಡ ದೊಡ್ಡ ನ್ಯಾಷನಲ್ ಪ್ರವಾಹದಲ್ಲಿ ನಡೆದಿರಬೇಕು ಅಂತ ಕಾಣುತ್ತೆ ನೀವು project the pauranik story into historic mould you will see beauty ಇಡೀ ಜಗತ್ತನ್ನ ದುಷ್ಟರು ಆಕ್ರಮಿಸಿದರೂ ನನ್ನದು ಒಂದ ಭೂದೇವಿ ಬ್ರಹ್ಮನಿಗೆ ಗೊರೆ ಮೊರೆ ಇಟ್ಟಳು ಗೋಳಿಟ್ಕೊಂಡ್ಲು ಅವನು ಹೋಗಿ ಕ್ಷೀರಾಬ್ಜಿಯಲ್ಲಿ ಭಗವಂತನಿಗೆ ಮೊರೆ ಇಟ್ಟ ಅಭಯ ನಾ ಬರ್ತೇನೆ ಸುಮ್ಮನೆರಿ ಹೋಗಿ ಅವತಾರವನ್ನು ತಾಳಿದ ಭೂಮಿನ ಮೇಲೆ ಕೆತ್ತಬೇಕಲ್ಲ ಮುಸ್ತೇವ ವಿಶ್ವಂಭರ ಆ ಕೋರೆ ದಾಡೆಯ ಮಧ್ಯದಲ್ಲಿ ನಿಷ್ಕಂಪ ನಿಷ್ ಆ ಭೂಮಿ ಅತ್ಲಾಗಿತ್ಲ ಆಡದೇ ಇರುವಂತೆ ಮೇಲೆ ಕೆತ್ತಿದ ಇದು ಮಿತ್ ಮಾಡಿದ್ದೇವೆ ಸಿಂಬಾಲಿಕ್ ಸ್ಟೋರಿ ಭೂಮಿ ಮುಳುಗಿತ್ತು ದುಷ್ಟರ ಭಾರದಲ್ಲಿ ರಸಾತಳಕ ಹೋಗಿದ್ದಳು ಪಾಶಿತ್ತೋರ್ದ ಕಿಡಂದ ಪಾರ್ಮಹಳಕ್ಕೆ ಹೇಳ್ತಾರೆ ಆಳ್ವಾರರು ಮೈಲ್ನ ಆಗಿದೆ ನೀರಿಲ್ಲ ಹೋಗಿ ಸ್ನಾನ ಮಾಡ್ತಾಳಿಯೇ ಮುಟ್ಟಾದವರು ಕೂತಳು